ದೇವ ಶರೀರ ಮನುಷ್ಯ ಶರೀರ ಗಂಧರ್ವ ಶರೀರ ಪಿತೃಶರೀರ ಯೋಗಂ ಋಷಶೈಲನಾಥ ಕರುಣೇ ತ್ವಂ ವಿತರಸಿ ವಿತರಣೆ ಮಾಡುವುದು ಅಂದರು ವಿತರಣೆ ಶಬ್ದ ಕೇಳಿದ್ದೀರಿ ಮದುವೆ ಚೆನ್ನಾಗಾಯ್ತಾ ಆಯಿತು ಸ್ವಾಮಿ ಊಟ ಮಾತ್ರ ಸರಿಯಾಗಿ ವಿತರಣೆ ಮಾಡಲಿಲ್ಲ ಪ್ರಸಾದ ವಿತರಣೆ ಸರಿಯಾಗಿ ಮಾಡಲಿಲ್ಲ ನಮಗೆ ಸಿಕ್ಕಲಿಲ್ಲ ವಿತರಣೆ ಅಂದ್ರೇನು ಯಾರಿಗೆ ಏನು ಎಷ್ಟು ಹೇಗೆ ಯಾರಿಗೆ ಮೊದಲು ಯಾರಿಗೆ ಕೊನೆ ಇದು ನೋಡಿಕೊಡುವುದು ಇದು ವಿತರಣೆ ವಿತರಿಸಿ ವಿತರಿಸುವುದು ಬ್ರಹ್ಮನಿಗೆ ಇರುವೆ ಶರೀರ ಕೊಡು ಬ್ರಹ್ಮನ ಪದವಿಗೆ ಹೋಗುವವನಿಗೆ ಇರುವೆ ಶರೀರವನ್ನು ಕೊಡುವುದು ಇರುವೆಗೆ ಅರ್ಹನಾದವನಿಗೆ ಬ್ರಹ್ಮ ಶರೀರವನ್ನು ಕೊಡುವುದು ಇದು ಮಾಡಿದರೆ ಹುಚ್ಚು ಸೃಷ್ಟಿಯಾಗುತ್ತಿತ್ತು ಭಗವಂತನ ಸೃಷ್ಟಿ ಮನುಷ್ಯರ ಲೋಕದಲ್ಲಿ ತಲೆಕೆಳಕಾಗಬಹುದು ಸಮತ್ವ ಸಮತ್ವ ಸಮತ್ವ ಹೇಳ್ತೇವೆ ಸಮತ್ವ ಇಲ್ಲ ಸೃಷ್ಟಿಯೇ ವಿಷಮ ಎಷ್ಟು ಹೇಳಬೇಕು ನಿಮಗೆ ನಾನು ಈ ಧಾತುಗಳು ಕಫವಾತ ಪಿತ್ತಗಳು ಸತ್ವರಜಸ್ತಮಸ್ಸುಗಳು ವಿಷಮವಾಗುವುದರಿಂದಲೇ ಸೃಷ್ಟಿಯಾಗುತ್ತೆ ಭಾಗವತದ ಮೊದಲನೇ ಸ್ಕಂದದಲ್ಲಿ ಅದನ್ನೆಲ್ಲ ಹೇಳಿದ್ದಾರೆ ಅದರಿಂದ ವಿತರಸಿ ವೃಷಶೈಲನಾಥ ಕರುಣೆ ತ್ವಂ ಅನುಗುಣ ದಶಾರ್ಪಿತೇನ ಶ್ರೀಧರ ಕರುಣೆ ಸಮಾಹಿತ ಸ್ನೇಹ ಶಮಯಸಿ ತಮ ಪ್ರಜಾನಾಂ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ ಸೃಷ್ಟಿಯಾಯಿತು ಮೊದಲು ಲಯವನ್ನು ಹೇಳಿದರು ಪ್ರತಿ ಸಂಚಾರ ಅದರಲ್ಲಿ ಮನುಷ್ಯ ಜನ್ಮವನ್ನು ಕೊಟ್ಟ ಭಗವಂತ ಅದರಲ್ಲಿ ಪ್ರವಚನವನ್ನು ಕೇಳಬೇಕು ಪುಸ್ತಕವನ್ನು ಓದಬೇಕು ತಿಳ್ಕೊಳ್ಳಬೇಕು ತಪಸ್ಸನ್ನು ಮಾಡಬೇಕು ತಪಸ್ಸ ಬ್ರಹ್ಮ ವಿಜಿಜ್ಞಾಸಸ್ವ ಅದಕ್ಕನುಗುಣವಾದ ಶರೀರ ಕೊಟ್ಟರೆ ಸಾಕು ಕೇಳಿದರೆ ಜ್ಞಾನವನ್ನು ಮೇಲೆ ಮೇಲೆ ಮೇಲೆ ಕೊಡ್ತಾ ಇದ್ದಾಳೆ ಒಂದು ಮಗು ರಾತ್ರಿಯೆಲ್ಲ ಓದಬೇಕು ಅಂತ ಆಸೆ ಪಡ್ತು ನಾಳೆ ಪರೀಕ್ಷೆ ಅವನಿಗೂ ತುಂಬ ಉತ್ಸಾಹ ಊಟಕ್ಕೆ ಬಾರು ಅಂತ ಕರೆದ್ರೆ ಅಮ್ಮ ಟೈಮ್ ಹೋಗುತ್ತೆ ಸ್ವಲ್ಪ ನಾಳು ನಾನು ಇದು ಮುಗಿಸೇ ಬರ್ತೀನಿ ಹೋಮ್ವರ್ಕು ಆ ಹೋಮ್ವರ್ಕು ಮುಗಿಯೋದೇ ಇಲ್ಲ ಇವಳು ಪಾಪ ಕ್ಷಣಕ್ಕೊಂದು ಸಲ ಕಾಫಿ ಕೊಡ್ತಾಳೆ ಟೀ ಕೊಡ್ತಾಳೆ ಅಲ್ಲೇ ತಗೊಂಡೋಗಿ ಕೊಡ್ತಾಳೆ ಬಾಯಿಲ್ ಹಾಕೊಂಡು ಹಾಕ್ಕೊಂಡು ಬರಿತಾ ಇರಲಿ ಅಂತ ಹೇಳ್ತಾಳೆ ಎಲೆಕ್ಟ್ರಿಕ್ ದೀಪವಿಲ್ಲ ದೊಡ್ಡ ಹರಳೆಣ್ಣೆ ದೀಪ ಇಟ್ಟಿದ್ರೆ ಕ್ಷಣ ಕ್ಷಣಕ್ಕೆ ಬಂದು ಹತ್ರ ನೋಡಿ ಮಗುವಿಗೆ ದೀಪ ಸರಿಯಾಗಿ ಉರಿತಾ ಇದೆಯೋ ಇಲ್ವೋ ಅಂತ ಮತ್ತೆ ಮತ್ತೆ ಎಣ್ಣೆಯನ್ನು ಹಾಕಿ ತುಪ್ಪವನ್ನು ಹಾಕಿ ಬತ್ತಿ ಸರಿ ಮಾಡುವಂತೆ ಶಾಸ್ತ್ರವೆಂಬ ದೀಪವನ್ನು ಕೊಟ್ಟು ಮೋಕ್ಷ ಮಾರ್ಗಕ್ಕೆ ಹೊರಟಿರ್ತಕ್ಕಂಥ ಜೀವಾತ್ಮನಿಗೆ ಜ್ಞಾನವನ್ನು ಕೊಡ್ತಾಳೆ ಕೊನೇ ತನಕ ದಯಾದೇವಿ ಮಾಡುವ ಬಹಳ ದೊಡ್ಡ ಉಪಕಾರ ಜ್ಞಾನವನ್ನು ಕೊಡ್ತಾಳೆ ನಮ್ಮನ್ನು ಕಾಪಾಡೋನು ಯಾರು ಅಂತ ತಿಳುವಳಿಕೆಯನ್ನು ಕೊಡ್ತಾಳೆ ಹ್ಯಾಕ್ ಕೊಡ್ತಾಳೆ ಅನುಗುಣ ದಶಾರ್ಪಿತೇನ ಅವರವರ ಯೋಗ್ಯತೆ ಅವರವರ ಅನುಗುಣವಾದ ದಶೆಗಳಲ್ಲಿ ಜನ್ಮಗಳಲ್ಲಿ ಗುಣ ಅನುಗುಣ ಅಂದ್ರೆ ನಾವು ಸಾಮಾನ್ಯ ಅನುಗುಣವಾದದ್ದು ಹೊಂದಾಣಿಕೆ ಇರುವುದು ಒಂದು ಬಿಡ್ತೇವೆ ಗುಣ ಅಂದ್ರೆ ಹಗ್ಗ ದೀಪದಲ್ಲಿ ಬತ್ತಿ ಹಾಕ್ತಾರಲ್ಲ ಅದಕ್ಕೆ ಗುಣ ಎಂಬುದಾಗಿ ಹೆಸರು ಅನುಗುಣ ದಶಾರ್ಪಿತೇನ ದೀಪ ದೊಡ್ಡದಾಗಿತ್ತು ಸಣ್ಣ ಬತ್ತಿ ಹಾಕಿದರೆ ಉರಿಯೋದಿಲ್ಲ ಇಷ್ಟು ಅಗಲ ಹಣತೆ ಇತ್ತು ಇಷ್ಟು ದಪ್ಪದ ಬತ್ತಿ ಹಾಕಿದರೆ ಅದು ವರ್ತಿಯನ್ನು ಹೇಳ್ಕೊಂಡು ಹೋಗಿಬಿಡುತ್ತೆ ದಶೆಯನ್ನು ನೋಡಿ ಬತ್ತಿ ಹಾಕಬೇಕು ಬತ್ತಿ ಮತ್ತು ವರ್ತಿಯನ್ನು ನೋಡಿ ತುಪ್ಪವನ್ನು ಹಾಕಬೇಕು ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿಯರೆವರೇ ಅದು ಮೊದಲೇ ಸೊಡರು ಕಾರ್ತೀಕ ಮಾಸ ಬಂತು ವಿಷ್ಣು ದೀಪೋತ್ಸವ ಮನೆ ಬಾಗಿಲಲ್ಲಿ ಎರಡು ಮಣ್ಣಿನ ಹಣತೆ ಇಡ್ತೀರಿ ಏನ್ರಿ ಬಂಗಾರದ ಬಾಗಿಲು ಇಟ್ಟಿದ್ದಾರೆ ಮಣ್ಣಿನ ಹಣತೆ ಹಚ್ತಾರಲ್ಲ ಅದೇ ಶಾಸ್ತ್ರ ಸ್ವಾಮಿ ಎಷ್ಟೊಂದು ಐಶ್ವರ್ಯವಾಂತರಾಗಿದ್ದರು ಆ ದೀಪಾವಳಿ ಅದರಲ್ಲಿ ಈ ವಿಷ್ಣು ದೀಪೋತ್ಸವ ಇಪ್ಪತ್ನಾಲ್ಕನೇ ತಾರೀಕೇನು ಬರುತ್ತಲ್ಲ ಮಣ್ಣಿನ ದೀಪವನ್ನೇ ಹಚ್ಚಬೇಕು ಮಣ್ಣು ಅಂತ ಹೇಳಬೇಡಿ ಇನ್ನೊಮ್ಮೆ ಎಚ್ಚರಿಕೆ ಸುವರ್ಣ ಅಂತ ಹೇಳಬೇಕು ಸಂಸ್ಕೃತ ಭಾಷೆಯಲ್ಲಿ ಮಣ್ಣಿಗೆ ಸುವರ್ಣ ಅಂತ ಹೆಸರು ಅದು ಯಾರೋ ಉತ್ತರದಿಂದ ತಂದುಕೊಟ್ರು ಒಂದು ಕೆಲವು ದೀಪಗಳು ಅದಕ್ಕೆಷ್ಟು ಡೆಲ್ಲಿಯಿಂದ ತಂದ್ರಂತೆ ಪಾಪ ಅದಕ್ಕೆಷ್ಟು ಅಲಂಕಾರ ಚಿತ್ತಾರ ಮಾಡಿದ್ದಾರೆ ಡೆಲ್ಲಿಯಿಂದ ಒಡೆಯದಂತೆ ನಮಗೋಸ್ಕರ ತಂದು ಕೊಟ್ಟಿದ್ದಾರೆ ಅವರು ಅದನ್ನು ಅದು ಎಷ್ಟು ಎಣ್ಣೆ ತುಪ್ಪ ಹಿಡಿಸ್ಬೋದು ಎಂಥ ಬತ್ತಿ ಹಾಕ್ಬೋದು ಅದರಂತೆ ನೋಡಿ ಯಾವನಿಗೆ ಯಾವ ಜ್ಞಾನ ಕೊಟ್ರ ವಾಸಿ ಅನುಗುಣ ದಶಾರ್ಪಿತಾನ ದಶಾರ್ಪಿತೇನ ಶ್ರೀಧರ ಕರುಣೆ ಸಮಾಹಿತ ಸ್ನೇಹ ಸ್ನೇಹ ಅಂದರೆ ತುಪ್ಪ ಅಂತ ಒಂದರ್ಥ ಪ್ರೀತಿ ಅಂತ ಒಂದರ್ಥ ದೀಪ ಹಚ್ಚಿಡ್ತಾಳೆ ತಾಯಿ ದೀಪ ಹಚ್ತಾಳೆ ಅಂತ ಹೇಳಲಿಲ್ಲ ಶ್ರವಯಸಿ ತಮಃ ಪ್ರಜಾನ ನಿನ್ನ ಮಕ್ಕಳ ಅಜ್ಞಾನವನ್ನ ಕತ್ತಲೆಯನ್ನ ಕಳೀತೀಯೇ ಕತ್ತಲೆ ಅಂದ್ರೇನು ಭಯ ಅವಿದ್ಯೆ ಅಜ್ಞಾನ ಕತ್ತಲೆ ಇದ್ರೆ ಭಯ ಆಗುತ್ತೆ ಕೈಯಲ್ಲಿ ಕೋಲ್ ಇರ್ಬೋದು ಕಣ್ಣು ಇರ್ಬೋದು ಬೀದಿ ದೀಪ ಹೋದ್ರೆ ಏನ್ ಮಾಡ್ತೀರಿ ನಿಮ್ಮನ್ನು ನಡೆಸೋರು ಇರ್ಬೋದು ಕೃಷ್ಣಮಾಚಾರ್ಯರಂತೆ ಅವರಲ್ಲಿಯೂ ವಿಶ್ವಾಸ ಬರೋದಿಲ್ಲ ಆವಾಗ ದೀಪ ಹೋಯ್ತು ಅಂದರೆ ಅವರು ಸರಿಯಾಗಿ ನಡಿಬೋದ್ರಿ ನನ್ನೆಲ್ಲರೂ ತಳ್ಳಿಬಿಟ್ರೆ ಏನು ಮಾಡುವುದು ನಾನಿದ್ದೀನಿ ಸ್ವಾಮಿ ವಿಶ್ವಾಸ ಬರೋದಿಲ್ಲ ಕೈಯಲ್ಲಿ ಕೋಲಿರ್ಬೋದು ಆ ಕೋಲ್ಗೆ ಆಶ್ರಯ ಸರಿಯಾದ ಜಾಗ ಬೇಕಲ್ಲ ಹಳ್ಳದಲ್ಲಿ ಇಟ್ಬಿಟ್ರೆ ಏನು ಮಾಡುವುದು ನಮ್ಮಲ್ಲಿಯೇ ವಿಶ್ವಾಸವಿಲ್ಲ ಇನ್ನೊಬ್ಬರಲ್ಲಿ ವಿಶ್ವಾಸವಿಲ್ಲ ಆತ್ಮವಿಶ್ವಾಸ ಕಳೆದು ಹೋಗುವ ಪ್ರಸಂಗ ಜೀವನದಲ್ಲಿ ಅರ್ಜುನನಿಗೆ ಬಂದಂತೆ ಮಾರಲ್ ಸ್ಪಿರಿಚುವಲ್ ಕ್ರೈಸಿಸ್ ಅರ್ಥ ಮಾಡಿಕೊಳ್ಳಿ ಬರೀ ಹೊರಗಿನ ಕತ್ತರೆಯಲ್ಲ ಕ್ಷಮಯಸಿ ತಮಃ ಪ್ರಜಾನ ಮಕ್ಕಳಿಗೆ ಧೈರ್ಯ ತುಂಬಿ ವಿಶ್ವಾಸ ತುಂಬಿ ದೇವರಿದ್ದಾನೆ ಜನ್ಮ ಕೊನೆಯಾಗುತ್ತೆ ಮೋಕ್ಷ ಬರುತ್ತೆ ಎಂಬುದಾಗಿ ಅಮ್ಮ ನೀನು ದೀಪವನ್ನು ಬೆಳಗ್ತೀಯ ಶಾಸ್ತ್ರಮಯೇನ ಸ್ಥಿರ ಪ್ರದೀಪೇನ ದೀಪ ಚೆನ್ನಾಗಿರ್ಬೋದು ಇಳುವುದು ಜಾಗ ಚೆನ್ನಾಗಿಲ್ದಿದ್ರೆ ಅಷ್ಟು ಉರುಳಿ ಎಣ್ಣೆ ಕಣ್ಣಿಗೆ ಬೆಳಗ್ಗೆ ಲಕ್ಷ್ಮೀ ದೇವಿ ದಯಾದೇವಿ ಕೊಡುವುದು ಸ್ಥಿರ ಪ್ರದೀಪೇನ ಸ್ಥಿರ ಬುದ್ಧಿಯನ್ನು ಕೊಡ್ತಾಳೆ ಆಶ್ರಿತರಲ್ಲಿ ಸ್ನೇಹವುಳ್ಳವಳಾಗಿದ್ದಾಳೆ ಮನುಷ್ಯರ ದಶೆ ಸ್ನೇಹ ಎಲ್ಲವರ ಗುಣದ ಗುಣವನ್ನು ನೋಡಿ ದೀಪ ಹಚ್ಚುತ್ತಾ ಇದ್ದಾಳೆ ರಾವಣನಿಗೂ ಬುದ್ಧಿ ಹೇಳಿದ್ದು ಪ್ರಯೋಜನವಾಗಲಿಲ್ಲ ತೇ ನಮೈತಿ ಭವತು ತೇ ದೀಪ ಹಚ್ಚ ಕೆಲಸವನ್ನೇ ಮಾಡಿದ್ದು ಸೀತಾದೇವಿ ಲಂಕೆಯಲ್ಲಿ ರಾವಣ ಕರ್ಕೊಂಡು ಹೋಗಿದ್ದು ದೀಪವನ್ನು ಆ ದೀಪ ಬೆಳಗೋದ್ರ ಬದಲು ಲಂಕೆಯನ್ನು ಉರಿಸಿಬಿಡ್ತು ಯಾಕೆ ಅದು ಅಳ್ತಾ ಕೂತಿತ್ತು ದೀಪ ಅಳೋದನ್ನು ನೋಡಿದ್ದೀರಾ ದೀಪ ಅಳುತ್ತೆ ನೋಡಿದ್ದೀರಾ ಬತ್ತಿ ತುಂಬ ಉದ್ದಾಗಿಬಿಟ್ರೆ ಆ ಎಣ್ಣೆ ಧುಮುಕುವುದಕ್ಕೆ ಆರಂಭ ಮಾಡಿದರೆ ಆ ದೀಪ ಅಳುವುದಕ್ಕೆ ಆರಂಭ ಮಾಡುತ್ತಲ್ಲ ಅಂಥ ಅಗ್ನಿಯಿಂದ ಆಂಜನೇಯ ಲಂಕೆಯನ್ನು ಸುಟ್ಟ ಅಂತ ಒಂದು ಶ್ಲೋಕ ಮಾಡಿದ್ದಾರೆ ದೀಪ ಮನೆಯಲ್ಲಿ ಅಳಬಾರದು ಆ ಮೂಕಿಯಲ್ಲಿ ಎಷ್ಟು ಹೊರಗೆ ಬರಬೇಕೋ ಅಷ್ಟೇ ಇರಬೇಕು ಅಲ್ಲೊಂದು ತನ್ನ ಕಡ್ಡಿ ಇಟ್ಟಿರ್ತಾರೆ ಕೆಲವರು ತೀರಾ ದೊಡ್ಡದಾದರೂ ಪ್ರಯೋಜನವಾಗಿಲ್ಲ ತೀರಾ ಕಡಿಮೆ ಇದ್ರೂ ಅದು ಆರಿ ಹೋಗ್ಬಿಡುತ್ತೆ ಆದ್ರಿಂದ ಅದಕ್ಕೆ ಅನುಗುಣ ದಶಾರ್ಪಿತೇನ ಅಂತ ಹೇಳಿದರು ಇದು ಒಂದು ಮುಖ್ಯವಾದ ಶ್ಲೋಕ ರೂಢ ವೃಷಾಚಲಪತೆ ಪಾದೇ ಮುಖಕಾಂತಿ ಲಚ್ಛಾಯ ಕರುಣೇ ಸುಖಯಸಿ ವಿನತಾನ್ ಕಟಾಕ್ಷ ವಿಟಪೈ ಕರಾಪಚೇಯ ಫಲೈ ಹತ್ತೊಂಬತ್ತನೇ ಶ್ಲೋಕ ಇಲ್ಲಿ ದಯಾದೇವಿಯನ್ನ ಒಂದು ಮರ ಒಂದು ವೃಕ್ಷವನ್ನಾಗಿ ರೂಪ ಮಾಡಿದ್ದಾರೆ ರೂಢಾವೃಷಾಚಲಪತೆ ಪಾದೇ ಶ್ರೀನಿವಾಸ ಇರೋದು ಬೆಟ್ಟದ ಮೇಲೆ ದಯಾದೇವಿಯಲ್ಲಿದ್ದಾಳೆ ಬೆಟ್ಟದ ಕೆಳಗಿದ್ದಾಳೆ ಅರ್ಥವಾಯ್ತೆ ಬೆಟ್ಟದ ಕೆಳಗೆ ಅಂದ್ರೆ ಎಲ್ಲಿ ತಿರುಚಾನೂರಿನಲ್ಲಿ ಅಂದ್ರೆ ಬೇರು ಯಾರು ಹೆಚ್ಚು ಚೆನ್ನಾಗಿ ಬಿಟ್ಟಿದ್ದಾರೆ ಬೆಟ್ಟದ ಮೇಲಿರೋನು ಬೇರು ದೊಡ್ಡದೋ ದಯಾದೇವಿಯೇ ಬೇರು ದೊಡ್ಡದೋ ಚಲಪತೆ ಪಾದೆ ಅವನಿಗಿಂತ ಇವಳು ಹಳವಳು ಭೂಮಿ ಮೇಲೆ ನಿಂತು ಬೇರನ್ನು ಬಿಟ್ಟು ಕೊಂಬೆಯನ್ನು ಮಾಡಿಕೊಂಡು ಎಲೆಯನ್ನು ಬೀಸಿ ಹೂವು ಹಣ್ಣುಗಳಿಂದ ಕಾಂತಿ ಪತ್ರ ಛಾಯ ಶ್ರೀನಿವಾಸನ ಮುಖದ ಮೇಲೆ ತನ್ನ ಎಲೆ ಮೊಗ್ಗು ಮೊದಲಾದವುಗಳಿಂದ ಕಾಂತಿಯನ್ನು ಹೆಚ್ಚು ಮಾಡ್ತಾಳೆ ಇವಳಿರೋದು ಇಲ್ಲಿ ತಿರುಚಾನೂರಿನಲ್ಲಿ ಅದೊಂದು ಮುಮ್ಮಡಿ ಕೃಷ್ಣರಾಜ ಒಡೆಯರು ಹಚ್ಚಿಟ್ಟರು ದೀಪ ಆ ವೆಂಕಟೇಶ್ವರನ ಮುಖಮಂಡಲ ನಿಮಗೆ ಕಾಣಿಸೋದಿಲ್ಲ ಕಾಣಿಸ್ಬೇಕಾದ್ರೆ ದಯಾದೇವಿಯ ಕೊಂಬೆಗಳು ಹರಡಿಕೊಂಡಿದ್ರೆ ಆ ತಾಯಿ ಪ್ರಾರ್ಥನೆ ಮಾಡಿಕೊಂಡು ಬೆಟ್ಟ ಹತ್ತಿದ್ರೆ ಅವಳ ದೆಸೆಯಿಂದ ಹಿಂಗೆ ಪಾರುಂಗೋ ಹಿಂಗೆ ಪಾರುಂಗೋ ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಯಜಮಾನರು ಮುಖ ಹೇಗಿದೆ ನೋಡಿ ಅಂತ ಇವಳೇ ತೋರಿಸ್ಬೇಕೇ ಹೊರತು ಏನು ಅಲಂಕಾರ ಮಾಡಿದ್ದಾರೆ ನೋಡಿ ಚಲಪತೆ ಪಾದೇ ಮುಖಕಾಂತಿ ಪತ್ರಲಚ್ಛಾಯ ಕರುಣೆ ಸುಖಯಸಿ ವಿನತಾನ್ ಕಟಾಕ್ಷ ಬಿಟಪೈಹಿ ಕರಾಪಚಯ ಫಲೈ ಶ್ರೀನಿವಾಸ ಫಲ ಕೊಡ್ತಾನೆಯೋ ಪದ್ಮಾವತಿ ಫಲ ಕೊಡ್ತಾಳೆಯೋ ಶ್ರೀನಿವಾಸನ ಸುತ್ತ ಕೊಂಬೆ ಹರಡ್ಕೊಂಡ್ಬಿಟ್ಟಿದೆ ದಯಾದೇವಿಯ ಕೊಂಬೆಗಳು ಆ ಶ್ರೀನಿವಾಸನ ಪ್ರಭಾವಳಿಯ ಹಿಂದೆ ಮುಂದೆ ಶಂಖಚಕ್ರಗಳ ಸುತ್ತಮುತ್ತ ಸಾಲಿಗ್ರಾಮಗಳ ಮಾಲೆ ಸುತ್ತಮುತ್ತ ದಯಾದೇವಿ ಹರಡಿದ್ದಾಳೆ ಕೊಂಬೆಗಳನ್ನು ಅಲ್ಲಿ ಹೋದ ಭಕ್ತರು ಅಯ್ಯೋ ನನಗೆ ಈ ಹಣ್ಣು ಸಿಕ್ತು ವೆಂಕಟೇಶ್ವರ ಕೊಟ್ಟ ವೆಂಕಟೇಶ್ವರ ಕೊಟ್ಟ ಅಂತ ಫಲ ಕೆತ್ಕೊಳ್ತಾರೆ ಫಲ ಕೊಡುವನು ವೆಂಕಟೇಶ್ವರ ಅಲ್ಲ ಫಲ ಕೊಡುವಳು ದಯಾದೇವಿ ವೆಂಕಟೇಶ್ವರನಿಗೆ ಬರೀ ಕ್ರೆಡಿಟು ಅಮ್ಮ ನೀನೇ ದೊಡ್ಡವಳು ಹೇಗಿದೆ ನೋಡಿ ಶ್ಲೋಕ ಇನ್ನೊಂದ್ಸಲ ಓದ್ಲ ಶ್ಲೋಕ ಬಿಡುವುದು ಮನಸ್ಸಿಲ್ಲ ರೂಢಾ ವೃಷಾಚಲಪತೆ ಪಾದೇ ಮುಖ ಕಾಂತಿ ಪತ್ರ ಲಚ್ಛಾಯ ಕರುಣೇ ಸುಖಯಸಿ ತಾನ್ ಕಟಾಕ್ಷವಿಟಪೈ ಕರಾಪಚಯ ಫಲೈಹಿ ಕೈಗೆಟುಕುವಂಥ ಫಲವನ್ನು ಕೊಡ್ತಾಳಂತೆ ಅವಳನ್ನು ಪ್ರಾರ್ಥನೆ ಮಾಡಿ ಮೇಲೆ ಹೋಗಬೇಕು ಏನು ಬೇಕು ನಿಮಗೆ ಅಂತ ಕೇಳ್ತಾನೆ ಅವನು ಅವರ ಅಪ್ಪ ಬೆಳೆದಿದ್ದೇನು ಹಣ್ಣು ಅವನೇನು ಹೋಯ್ತು ಗಂಟು ಹೆಂಡತಿ ಬೆಳೆ ಕೊಟ್ಟಿದ್ದು ನನಗೆ ಒಳ್ಳೆ ಪದವಿ ಬೇಕು ಅವರು ಪುಷ್ಪುತ್ತ ಕೊಡ ಅವರು ಕೊಟ್ಟರು ಅರ್ಚಕರು ಕೊಡೋದಿಲ್ಲ ನೀವು ಉಪಾಯದಲ್ಲಿ ಕಿತ್ಕೊಂಡು ಬರಬೇಕು ಅಲ್ಲಿ ಹೋದರೆ ದೇವ್ರಿಗೊಂದು ಪ್ರಾರ್ಥನೆ ಮಾಡಬೇಕಿನ ಮೇಲೆ ಅರ್ಚಕರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಅವ್ರು ಒಳ್ಳೆ ಬುದ್ಧಿ ಇದ್ದರೆ ಎಷ್ಟು ಬಹಳಷ್ಟು ಹೊತ್ತು ನಿಲ್ಲಿಸ್ತಾರೆ ನಿಮ್ಮ ಹಿಂದಿಯೇ ಬರ್ತಾರೆ ಎಲ್ಲ ಅನುಭವಿಸಿದ್ದೇವೆ ಅವ್ರಿಗೂ ಸನ್ಮತಿ ಬೇಕು ನಾನು ಅವ್ರನ್ನ ಬಯೋ ದೃಷ್ಟಿಯಿಂದ ಮಾತ್ರ ಹೇಳಲಿಲ್ಲ ಆ ಸ್ವಾಮಿಯನ್ನು ಕಣ್ಣು ತುಂಬ ನೋಡಿ ಸಂತೋಷಪಟ್ಟು ಏನು ತಗೊಂಡ್ಬರ್ಬೇಕು ಅನ್ನೋ ಹೊತ್ತಲ್ಲಿ ನಿನ್ನಿಂದ ನನಗೇನು ಬೇಡ ಪ್ರಭು ನೀ ಚೆನ್ನಾಗಿರಬೇಕು ಅನ್ನೋ ಆ ಫಲವನ್ನು ಬಯಸ್ರಿ ನಿಷ್ಕಾಮವಾಗಿ ಹೋಗಬೇಕು ನಿಷ್ಕಾಮವಾಗಿ ಬರಬೇಕು ಏನು ಕೇಳಬಾರದು ಒಂದೇ ಮತ್ತೆ ಕೇಳುವುದಿದ್ರೆ ಇನ್ನೊಂದು ಸಲ ಕರ್ಕೊಂಬ ಅಂತ ಕೇಳಬೇಕು ಚಾನ್ನ ಪುನರ್ದರ್ಶನಂ ಅಂತಾರೆ ಅರ್ಚಕರು ಆ ಬುದ್ಧಿಯನ್ನು ಕೊಡುವಳು ಇವಳು ಈ ದೇವಿ ನಮಗೆ ಆದ್ದರಿಂದ ಇದು ವೃಕ್ಷರೂಪದಲ್ಲಿ ಹೇಳಿದ್ದಾರೆ ಇಪ್ಪತ್ತನೇ ಶ್ಲೋಕ ನಯನೇ ವೃಷಾಚಲೆಂದೋಹ ತಾರಾ ಮೈತ್ರೀಂ ದದಾನೆಯ ಕರುಣೆ ದೃಷ್ಟಸ್ತ್ವಯೈವ ಜನಿಮಾನೆ ಅಪವರ್ಗಂ ಅಕೃಷ್ಟಪಚ್ಚಮನುಭವತಿ ಈಗ ಇನ್ನೊಂದು ರೂಪಕ ಮಾಡ್ತಾರೆ ಅಲಂಕಾರದಲ್ಲಿ ನಯನೇ ವೃಷ ಅಚಲೆಂದೋಹ ಇಂದು ಅಂದರು ಅವನನ್ನ ವೃಷಭಾಚಲದ ಮೇಲಿರುವುದು ಒಂದು ಚಂದ್ರ ಅಂತೆ ಅವರು ತಿರುಪತಿ ಶ್ರೀನಿವಾಸ ಅಂದ್ರೆ ಯಾರು ಅವನೊಂದು ಚಂದ್ರ ವೆಂಕಟ ಚಂದ್ರ ಶ್ರೀನಿವಾಸ ಚಂದ್ರ ಬಹಳ ಚಂದ ಆಯಿತು ಅಲ್ಲಿ ಪದ್ಮಾವತಿ ಕಾಣಿಸೋದಿಲ್ವಲ್ಲ ನಮಗೆ ಎದೆಯಲ್ಲಿದ್ದಾಳೆ ಅದಕ್ಕೊಂದು ಪುಟ್ಟ ಹೂವಿನ ಹಾರ ಬೇರೆ ಹಾಕಿರ್ತಾರ ಅರ್ಚಕರು ಹೂವು ಕಾಣಿಸುತ್ತೆ ಅವಳೆ ಕಾಣಿಸೋದಿಲ್ಲ ಮತ್ತೆಲ್ಲಿ ನೋಡಬೇಕು ದಯಾದೇವಿಯನ್ನ ತಾರಾ ಮೈತ್ರಿಯಿಂದ ದಾನಯ ಕರುಣೆ ಚಂದ್ರನ ಬೆಳಕಿನಲ್ಲಿ ಎಷ್ಟೊಂದು ನಕ್ಷತ್ರಗಳಿದ್ದರೂ ನಕ್ಷತ್ರಗಳ ಕಾಂತಿ ಚಂದ್ರನಲ್ಲಿ ಹುದುಗಿ ಬಿಡುವಂತೆ ಶ್ರೀನಿವಾಸ ನಿಮ್ಮ ಕಣ್ಣು ಕಾಣಿಸೋದೇ ದಯ ಇರೋದರಿಂದ ಅವನ ಬೆಳಕಿನಲ್ಲಿ ಚಂದ್ರನ ಬೆಳಕಿನಲ್ಲಿ ತಾರೆಯಂತೆ ಇವಳು ಅಡಿಗೆ ಹೋಗಿಬಿಟ್ಟಿದ್ದಾಳೆ ಆದ್ರಿಂದ ನಿಮ್ಮನ್ನು ಅನುಗ್ರಹ ಮಾಡೋರು ಯಾರು ವೆಂಕಟೇಶ್ವರ ನಾಮ ಹಾಕ್ಕೊಂಡಿದ್ದಾನಲ್ಲ ಹಾಕೊಳ್ಳಿ ಇವಳೇನು ಹಾಕ್ಕೊಂಡಿಲ್ವಲ್ಲ ದುಷ್ಟಸ್ಥಯೈವ ಜನಿಮಾನೇ ಅಲ್ಲಿ ನಿಂತ ಒಬ್ಬ ಹುಟ್ಟುವ ಕಾಲದಲ್ಲಿ ಗರ್ಭದಲ್ಲಿ ಒಂದು ಮಗು ಇತ್ತು ಆ ಮಗು ಸಮೇತ ಒಬ್ಬ ಗರ್ಭಿಣಿ ಸ್ತ್ರೀ ಹೋದ್ಲು ಬೆಟ್ಟ ಹತ್ತೋದಕ್ಕೆ ಸಕಾಲ ಹೇಳ್ತಾರೆ ಇಷ್ಟು ಇಷ್ಟು ತಿಂಗಳಾದ್ಮೇಲೆ ಹತ್ತಬಾರದು ಅಂತ ನಿಯಮಗಳನ್ನು ಹೇಳ್ತಾಳೆ ಅದಕ್ಕೆ ಮುಂಚೆ ಒಬ್ಬಳು ಹೋದಳು ವೆಂಕಟೇಶ್ವರನ ಎದುರು ನಿಂತಳು ವೆಂಕಟೇಶ್ವರ ನಾಮ ಹಾಕ್ಕೊಂಡಿದ್ರು ಅವನ ಇಡೀ ದಿವ್ಯ ಮಂಗಳ ವಿಗ್ರಹವನ್ನು ವ್ಯಾಪಿಸಿದ್ದಾಳೆ ಮಹಾದೇವಿ ಶಂಖದಲ್ಲಿ ಚಕ್ರದಲ್ಲಿ ಪಾದದಲ್ಲಿ ಎದೆಯಲ್ಲಿ ಭುಜಂಗಾಭರಣದಲ್ಲಿ ಎಲ್ಲ ಕಡೆಯಲ್ಲಿ ಲಕ್ಷ್ಮೀದೇವಿ ದಯಾದೇವಿ ವ್ಯಾಪಿಸಿದ್ದಾಳೆ ಅವಳು ನೋಡ್ತಾಳೆ ಮಗುವನ್ನು ನೋಡ್ತಾಳೆ ಗರ್ಭದಲ್ಲಿರುವ ಮಗುವನ್ನು ಎಕ್ಸ್ರೇ ಹಾಕಿ ನೋಡಿದಂತೆ ಈ ತಾಯಿ ಅಳ್ತಾ ಇರ್ತಾಳೆ ಒಳ್ಳೆ ಮಗು ಹುಟ್ಲಿ ಹೆಣ್ಣಾರಾಗಲಿ ಗಂಡಾರಾಗಲಿ ಭಕ್ತಿ ಇರುವಂತಹ ಮಗುವನ್ನು ಕೊಡು ಅಂತ ಹೇಳಿದ ಮೇಲೆ ದಯಾದೇವಿ ಹೇಳ್ತಾಳೆ ಅಪ್ಪಡಿಯೇ ಒಳ್ಳೆ ಮಗು ಹುಟ್ಲಿ ಅಂತ ಅವಳು ಅನುಗ್ರಹ ಮಾಡ್ತಾಳೆ ಇವನಲ್ಲಿ ಮಾಡ್ತಾನೆ ನಾಮ ಹಾಕ್ಕೊಂಡು ನಯನೆ ವೃಷ ಚಲೆ ಅರ್ಥ ಆಗ್ತಾ ಇದೆಯಾ ನೋಡಿ ಇದು ಬರೀ ಅಲಂಕಾರ ಈ ಕ್ಲಾಸ್ ರೂಮಲ್ಲಿ ಪಾಠ ಮಾಡಿದ್ರು ವಿದ್ಯಾರ್ಥಿಗಳು ತಿಳಿಯೋದು ಕಷ್ಟ ನಾನು ತುಂಬ ಕಸರತ್ತು ಮಾಡಿದ್ದೇನೆ ದೊಡ್ಡ ಸಭೆಯಲ್ಲಿ ಹೇಗಪ್ಪ ಇದನ್ನೆಲ್ಲ ಒಂದೊಂದು ನಯ ನನ್ನ ನನ್ನ ಮೇಲೆ ದಯಾದೇವಿ ಕರ್ಣ ಇರೋದ್ರಿಂದ ಈ ಮಾತು ಬರ್ತಾ ಇಲ್ಲ ನಾ ಹೇಳೋಕ್ಕಾಗ್ತಿರ್ಲಿಲ್ಲ ಹಕ್ಕಿ ಚಪ್ಪಾಳೆ ನಯನ ಇಂಥದ್ದೊಂದು ಪ್ರವಚನ ಮಾಡುವುದಕ್ಕೂ ದಯಾ ಕೃಪೆ ಬೇಕು ಕೇಳುವುದಕ್ಕೂ ನಿಮಗೆ ಬರಬೇಕು ನನಗೆ ಡೌಟ್ ಇತ್ತು ಮೊದಲನೇ ದಿವಸ ಬರ್ತಾರೆ ಎರಡನೇ ದಿವಸ ಬರಲಿಕ್ಕಿಲ್ಲ ಇವರು ಏನು ಬರೀ ತತ್ವ ವೇದಾಂತ ಎಂಬುದಾಗಿ ರುಚಿ ಹೇಳಿದ್ದೆ ಇತಿಹಾಸ ಪುರಾಣ ಎಲ್ಲ ಬರುತ್ತೆ ಲೌಕಿಕ ನೀತಿ ವೈದಿಕ ಬರ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ದಯಾ ಕೃಪೆ ನಿಮ್ಮ ಮೇಲಿದೆ ನಯನೇ ವೃಷಾಚಲೆಂದೋ ತಾರಾ ಮೈತ್ರೀಂ ದದಾನಯ ಕರುಣೆ ತಾರಾ ಮೈತ್ರಿ ಮೈತ್ರೇಣೇ ಕ್ಷಸ್ವ ಚಕ್ಷುಷ ಭರದ್ವಾಜಾಶ್ರಮದಿಂದ ಮುಂದಕ್ಕೆ ಹೋಗುವಾಗ ರಾಮಚಂದ್ರ ಗುರುಗಳನ್ನು ಕೇಳ್ತಾನೆ ಗುರುಗಳೇ ಅತ್ಯಂತ ಪ್ರೀತಿಯಿಂದ ನನ್ನನ್ನು ನಿಮ್ಮ ಕಣ್ಣುಗಳಿಂದ ಒಮ್ಮೆ ನೋಡಿ ಅಂತ ಕೇಳ್ತಾನೆ ಈ ಕಲ್ಚರ್ ಹೇಗಿದೆ ನೋಡಿ ಬಾ ಮೈತ್ರೇಣೇ ಕ್ಷಸ್ವ ಹೋಗಿ ಬರ್ತೀಯಾ ಮಗು ರಾಮ ಅಂತ ತಲೆ ಮುಟ್ಟಿ ಆಶೀರ್ವಾದ ಮಾಡಿ ತಬ್ಬಿಕೊಂಡು ಭರದ್ವಾಜರು ಬಾಗಲ್ ತನಕ ಬಂದು ಪೋಯಿಟೋರಿಯಾಡ ಕೊಳಂದಾಯ್ ಆ ಕಣ್ಣಲ್ಲಿ ಕರುಣೆ ಸೂಸ್ತಾರಂತೆ ಮೈತ್ರೇಣ ಮಿತ್ರಭಾವದಿಂದ ಹೋಗಿ ಹೋಗಿ ಸಿಡುಕು ಮಾಡೋದಲ್ಲ ಈ ಕಣ್ಣಲ್ಲಿ ಏನು ಭಾವ ಇರುತ್ತೆ ಅಲ್ಲಿ ಲಕ್ಷ್ಮಿಯೂ ಇರ್ಬೋದು ಮೂದೇವೇನೂ ಇರ್ಬೋದು ಸಿಡುಕು ಇರ್ಬೋದು ಆ ನಿಮ್ಮ ಅನುಭವದಲ್ಲಿ ಹೇಳಿ ವೆಂಕಟೇಶ್ವರ ಸನ್ನಿಧಿಯಲ್ಲಿ ನಿಂತವರು ಹೊರಗೆ ಬರುವಾಗ ಆ ಸ್ವಾಮಿ ನಿಮ್ಮನ್ನು ಹೇಗೆ ನೋಡ್ತಾನೆ ಅಂತ ಅನಿಸುತ್ತೆ ಹೇಳಿ ದಯವಿಟ್ಟು ಹೇಳಿ ಶಪಥ ಮಾಡಿ ಹೇಳ್ತೇನೆ ನೀವು ಭಾಗ ಮೆಟ್ಲ ಮೇಲೆ ನಿಂತ್ಕೊಂಡು ಹಿಂಡ್ತೀರಿ ನೋಡ್ತಿರ್ತೀರಿ ಮಗು ನಿನಗೆ ಹೆಚ್ಚು ಭಾಗ್ಯ ಇಲ್ಲದೆ ಹೋಯ್ತೇನೋ ನೋಡೋಕ್ಕಾಗಲಿಲ್ವೇನಪ್ಪ ಇನ್ನೊಂದು ಸಲ ಬಾಪ ಇನ್ನೊಂದು ಸಲ ಬಾರೋ ಟಾಟಾ ಬೈ ಬೈ ಮಾಡುವಂತೆ ಎಷ್ಟು ಪ್ರೀತಿ ನಿಂತಿದ್ದಾನೆ ಸ್ವಾಮಿ ಇದು ಅನುಭವೈಕ ವೇದ್ಯ ಬಾಯಲ್ಲಿ ಹೇಳೋಕ್ಕಾಗದೇ ಇರುವಂಥದ್ದು ಅದು ಮತ್ತೆ ಮತ್ತೆ ಯಾಕೆ ಹೋಗ್ತೀವಲ್ಲ ಹೇಳಿ ಒಂದು ಕ್ಷಣ ತೃಣೀಕೃತ ವಿರಿಂಚಾದಿ ಪದವಿ ಪದವಿ ಬ್ರಹ್ಮಾದಿ ಪದವಿಗಳನ್ನು ತಿರಸ್ಕರಿಸಿ ಭೋಗ ಐಶ್ವರ್ಯಗಳನ್ನು ಬಿಟ್ಟು ಅಲ್ಲಿ ತೊಳ್ಳೋ ಜನ ಇದ್ರು ಒಂದು ಕ್ಷಣ ನೋಡಿದ್ರೆ ಸಾಕು ಅಂತ ಯಾಕೆ ಹೋಗ್ತೇವೆ ಅಂದರೆ ಆ ಒಂದು ಕ್ಷಣದ ಅವನ ದೃಷ್ಟಿಯಲ್ಲಿ ದಯಾದೇವಿ ಕೂತಿದ್ದಾಳೆ ಇಡೀ ಲೋಕವನ್ನು ಕಷ್ಟವನ್ನು ಒರೆಸುವಂತಹ ದೃಷ್ಟಿ ದೃಷ್ಟಸ್ತ್ವಯವ ಜನಿಮಾನೆ ಅದು ಗರ್ಭಿಣಿ ಸ್ತ್ರೀಯ ಮೇಲೆ ಕೃಪೆ ಬಿದ್ದರೆ ಹುಟ್ಟುವವನು ಅಪವರ್ಗಂ ಅಕೃಷ್ಟ ಪಚ್ಚಮನುಭವತಿ ಜಾಯಮಾನಂ ಹಿ ಪುರುಷಂ ಎಂ ಪಶ್ಯೇನ್ ಮಧುಸೂದನ ಸಾತ್ವಿಕ ಸತು ವಿಜ್ಞೇಯ ತಾಯಿ ಗರ್ಭದಲ್ಲಿರುವ ಮಗುವಿನ ಮೇಲೆ ಹಯಗ್ರೀವ ಮಧುಸೂದನ ವೆಂಕಟೇಶ್ವರನ ದೃಷ್ಟಿ ಬಿದ್ದರೆ ಅವನು ಖಂಡಿತವಾಗಿ ಸಾತ್ವಿಕನಾಗಿ ಹುಟ್ಟುತ್ತಾನೆ ಅದು ಜಾಯಮಾನ ದೃಷ್ಟಿ ಹುಟ್ಟಿದ ಮೇಲಲ್ಲ ಅದೇ ವೇಳೆಯಲ್ಲಿ ತಾಮಸ ರಾಜಸ ಗುಣಗಳಿರ್ತಕ್ಕಂಥ ದೇವತಾ ಬಿದ್ದರೆ ಅವರು ರಾಜಸ ತಾಮಸ ಗುಣಗಳನ್ನು ಉಳ್ಳವರಾಗಿ ಹೊಂತಾರೆ ಅದಿತಿ ಕಶ್ಯಪರ ಮಕ್ಕಳಾಗಿ ದೇವತೆಗಳು ಹುಟ್ಟಿದರು ದ್ವಿತೀಯ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಹುಟ್ಟಿದರು ಬ್ರಹ್ಮಕಟಾಕ್ಷ ಅದು ರಾಜಸ ದೇವತೆ ನವ ಈ ನವಗ್ರಹಗಳು ಹಾಗೆ ಎಲ್ಲ ಸಾತ್ವಿಕ ಗ್ರಹಗಳಲ್ಲ ಹುಟ್ಟುವಾಗ ನಿಮ್ಮ ಕುಂಡ್ಲಿಲಿ ನೋಡ್ಕೊಳ್ಳಿ ಗುರು ಕಟಾಕ್ಷ ಚೆನ್ನಾಗಿರಬೇಕು ಮನೆಗೆ ಹೋಗಿ ಈ ಯಾರು ಈ ಸುಳ್ಳು ಜೋಯಿಸರು ಹೇರೋ ಮಾತುಗಳು ನಂಬೇಡಿ ಜ್ಯೋತಿಷ್ಯ ಅನ್ನೋದು ಒಳ್ಳೆಯ ಶಾಸ್ತ್ರ ಬಾಯಿಗೆ ಬಂದಾಗ ಹೇಳಿ ಅದನ್ನು ಮೇಡ್ ಇಟ್ ರಿಡಿಕ್ಯುಲಸ್ ಸೈನ್ಸ್ ಹಾಗಲ್ಲ ಹೇಳುವುದು ಅದರ ಲಿಮಿಟೇಷನ್ಸ್ ಹೇಳಿದ್ದೇನೆ ಇವತ್ತು ಬೆಳಗ್ಗೆ ನಮ್ಮ ಬೀಗರು ತಮ್ಮ ಬಂದಿದ್ರು ಅವರು ಇದನ್ನೇ ಹೇಳಿದರು ಮಾತನ್ನು ಎರಡನೇ ಜಾಗದಲ್ಲಿ ಆರನೇ ಜಾಗದಲ್ಲಿ ಲಗ್ನ ಲಗ್ನ ಒಳ್ಳೆ ಲಗ್ನ ಆಗಿರಬೇಕು ಆ ಲಗ್ನದಿಂದ ಎರಡನೇ ಜಾಗದಲ್ಲಿ ಗುರು ವೀಕ್ಷಣೆ ಇರಬೇಕು ಇಲ್ಲ ಆ ಆ ಜಾಗಕ್ಕೆ ಗುರು ವೀಕ್ಷಣೆ ಇರಬೇಕು ಆ ಗುರುವೀಕ್ಷಣ ಇದ್ರೆ ಇದ್ದರೆ ಅವನನ್ನು ನೀವು ನರಕದಲ್ಲಿ ಹಾಕಿದರೂ ಸಾತ್ವಿಕ ಬುದ್ಧಿಯೇ ಇರ್ತದೆ ನವಗ್ರಹಗಳಲ್ಲಿ ಪರಮಸಾತ್ವಿಕ ಗ್ರಹ ಅಂದರೆ ಗುರು ಅದೇ ಗುರು ಪೂಜೆ ಅದೇ ಗುರು ಅನುಗ್ರಹ ಆಚಾರ್ಯ ಅನುಗ್ರಹ ಗುರು ಚೆನ್ನ ಶನಿಗ್ರಹ ಚೆನ್ನಾಗಿ ದೃಷ್ಟಿ ಇದ್ದರೆ ಭೂಮಿ ಸಂಪಾದನೆ ಮಾಡಬೇಕು ಗಣಿಗಾರಿಕೆ ಮಾಡಬೇಕು ಲಂಚ ಲಾಭ ಅಂಗಾರಕಂದಿದ್ರೆ ಅವನು ಗೆಲ್ಲಬೇಕು ಇವನು ಕೊಲ್ಲಬೇಕು ಅದು ಮಾಡಬೇಕು ನವಗ್ರಹಗಳಲ್ಲೆಲ್ಲ ಒಂದೇ ಜಾತಿ ಇಲ್ಲ ವೆಂಕಟೇಶ್ವರನ ಗ್ರಹ ಉಂಟಾದರೆ ಬಹ ಅದನ್ನ ತ್ಯಾಗರಾಜರು ರೇವಗುಪ್ತಿ ರಾಗದಲ್ಲಿ ಒಂದು ಹಾಡು ಬರೆದಿದ್ದಾರೆ ಪುಟ್ಟ ಹಾಡು ಯಾವತ್ತಾರು ಒಂದು ದಿವಸ ಅದನ್ನು ಆ ಸಾಹಿತ್ಯ ಹೇಳಿ ತೋರಿಸ್ತೇನೆ ಗ್ರಹಬಲಮು ಏಮಿ ಎಂದರು ಆ ಹಾಡು ಹಾಡೋದೆಲ್ಲ ಸಂಗೀತ ವಿದ್ವಾಂಸರು ಟಿ ಆರ್ ಬಾಲಸುಬ್ರಹ್ಮಣ್ಯ ಅಂತ ಡೆಲ್ಲಿ ಆಕಾಶವಾಣಿಯಲ್ಲಿ ಬಹಳ ವರ್ಷ ಇದ್ದರು ಅವರು ಧಾರವಾಡಕ್ಕೆ ಬಂದರು ನಮಗೆ ತುಂಬ ಬೇಕಾದವರು ಕೌಸಲ್ಯ ಮಾಮಿ ಇಲ್ಲೆಲ್ಲ ನಿಮಗೆ ಪರಿಚಿತರವರು ಪಾಪ ಅವರು ನಮಗೆ ತುಂಬ ಬೇಕಾ ಅವ್ರ ಮನೆಗೆ ಬಂದರು ಭಜನೆ ಮಾಡುವಾಗ ಅವರ ಹಾಡನ್ನು ಹಾಡು ತೋರಿಸಿದರು ನಾವು ಅವ್ರು ಫಸ್ಟ್ ಟೈಮ್ ಕೇಳಿದ್ದಲ್ಲೇನೆ ಆ ಗ್ರಹ ಶಬ್ದ ಹಾಕ್ತಾರೆ ರಾಮಾನುಗ್ರಹ ಬಲವು ಇದ್ದ ಮೇಲೆ ನವಗ್ರಹಗಳ ಬಲವೇನು ಯಾರ ಅವಗ್ರಹ ನಿಮ್ಮನ್ನೇನು ಮಾಡುತ್ತೆ ಗ್ರಹ ಶಬ್ದ ಪೊನ್ನು ಮಾಡಿ ತೋರಿಸ್ತಾರೆ ಆರು ಸಾಲಿನಲ್ಲಿ ಸಕಲ ಬಲ ನೀನೇ ಇದನ್ನೇ ಪುರಂದ್ರದಾಸರು ಬೇರೊಂದು ರೀತಿಯಲ್ಲಿ ಹೇಳಿ ತೋರಿಸಿದರು ವೆಂಕಟೇಶ್ವರನ ಕೃಪೆ ನಿಮ್ಮ ಮೇಲೆ ಪ್ರಾಪ್ತವಾದರೆ ಒಂದೇ ಸಲ ಅವನು ನಿಮ್ಮನ್ನು ನೋಡಿ ಪೋಯಿಟ್ ಹೋಗಿ ಬರ್ತೀಯ ಮಗು ಅಂತ ಹೇಳಿದರೆ ಆ ತಾಯಿ ಹಡೆಯೋ ಸಂದರ್ಭದಲ್ಲಿ ನವಗ್ರಹಗಳನ್ನು ಕರೆದು ಹೇಳ್ತಾನೆ ಲೈ ಬೆಪರಾಷ್ಟ್ರಗಳ ಅವಳು ನನ್ನ ಶರಣಾಗತಿ ಮಾಡಿದ್ದಾಳೆ ಆ ಮಗುವಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ನೀವು ಎಲ್ಲೆಲ್ಲಿ ನಿಂತ್ಕೋಬೇಕು ಆ ಜಾಗದಲ್ಲಿ ನಿಂತ್ಕೊಂಡು ಪ್ರೋಟೋಕಾಲ್ ಮಾಡಿ ಮಗುವನ್ನು ಒಳ್ಳೇದು ಮಾಡಿ ಅಲ್ಲಿಂದ ಒದ್ದು ವೆಂಕಟೇಶ್ವರ ಹೇಳಿದಾದ್ರೆ ಗ್ರಹಗಳ ನಡಿಗೆ ಅಪ್ಪಡಿಯೇ ಅವ್ನು ಎರಡನೇ ಜಾಗದಲ್ಲಿ ಇರಬೇಕು ಆರನೇ ಜಾಗ ಒಂದನೇ ಜಾಗದ ಹತ್ತನೇ ಜಾಗದ ಯಾರು ನೋಡಿ ಆ ತಾರಾಗ್ರಹ ಯೋಗಗಳನ್ನು ನಿಷ್ಕರ್ಷ ಮಾಡಿ ಕೊಡುವವನು ವೆಂಕಟೇಶ್ವರ ಸ್ವಾಮಿ ಅದನ್ನು ವಿಶೇಷವಾಗಿ ಗರ್ಭಿಣಿಯರು ಅದು ಮೂರು ತಿಂಗಳೊಳಗೆ ನಾಲ್ಕು ತಿಂಗಳೊಳಗೆ ಏನು ಹೇಳ್ತಾರೆ ಬೆಟ್ಟವನ್ನು ಹತ್ತಬೇಕು ಸಾವಧಾನವಾಗಿ ಗಟ್ಟಿಮುಟ್ಟು ಮಾಡಿಕೊಳ್ಬೇಕು ಬೇಕಾದ ಔಷಧಿ ತಗೊಳ್ಬೇಕು ಉಪವಾಸ ಇದ್ದು ಸ್ವಾಮಿ ದರ್ಶನವನ್ನು ಮಾಡಿದರೆ ಖಂಡಿತ ಲೋಕದಲ್ಲಿ ಲೋಕವನ್ನು ಬೆಳಕತಕ್ಕ ಮಕ್ಕಳು ಉಂಟಾಗ್ತಾರೆ ಸುಳ್ಳು ಯಾಕೆ ಹೇಳಬೇಕು ನಾವು ಹೇಳಿ ನಿಮಗೇನು ಸಂಪಾದನೆಗೋಸ್ಕರ ಹೇಳ್ತಾ ಇಲ್ಲ ಅದನ್ನು ದೃಷ್ಟಸ್ತ್ವಯವ ಜನಿಮಾನ್ ಅಪವರ್ಗಂ ಅಕೃಷ್ಟ ಅಕೃಷ್ಟಪಚ್ಚ ಶಬ್ದ ಹಾಕಿದ್ರು ಅಕೃಷ್ಟಪಚ್ಯ ಅಂದ್ರೇನು ಕೃಷಿ ಮಾಡಿ ಸಂಪಾದನೆ ಮಾಡುವ ಬೆಳೆ ಕೆಲವಿರ್ತವೆ ನೀವು ಕೃಷಿ ಮಾಡದೇ ಇದ್ರೆ ಅಂದರೆ ಹೊಲ ಉಳದೇ ಇದ್ರೆ ನೀರು ಕಟ್ಟದೇ ಇದ್ರೆ ಸರಿಯಾದ ಬೀಜ ಹಾಕದೇ ಇದ್ರೆ ಭತ್ತ ಬರೋದಿಲ್ಲ ರಾಗಿ ಸ್ವಲ್ಪ ವಾಸಿ ಭೂಮಿ ಒತ್ತು ಅದನ್ನೇ ನಾಟಿ ಹಾಕಬೇಕಾಗಿಲ್ಲ ಹಾಗೆ ಎರಚಿ ಬಿಡ್ತಾರೆ ಗೋಧಿ ಸ್ವಲ್ಪ ಶ್ರಮವಾದದ್ದು ಎಳ್ಳು ಶ್ರಮವಾದದ್ದು ಹಣ್ಣು ಗಿಡಗಳು ಎಲ್ಲ ನೆಟ್ಟು ಚೆನ್ನಾಗಿ ನೀರು ಕಟ್ಟಿ ಪಕ್ಷಿಗಳಿಂದ ರಕ್ಷಿಸಿ ಒಂದು ದಾಳಿಂಬ್ರೆ ಗಿಡ ಒಂದು ಪರಂಗಿ ಗಿಡ ಇದು ಅಕೃಷ್ಟ ಪಚ್ಯ ಯಾರೂ ವ್ಯವಸಾಯ ಮಾಡದೆಯೇ ಬೆಳೆಯುವಂಥ ಬೆಳೆಗಳಿರ್ತವೆ ಕಾಡು ಭತ್ತ ಇರ್ತದೆ ಕಾಡು ಹಣ್ಣುಗಳಿರ್ತವೆ ಕಾಡು ತುಳಸಿ ಇರ್ತದೆ ಕಾಡಲ್ಲಿ ಬೆಳೆಯುತ್ತೆ ಕಾಡು ಭತ್ತ ಅಂತ ಹೇಳ್ತಾರೆ ಕೇಳಿದ್ದೀರಾ ಎಲ್ಲಿ ಬರುತ್ತೋ ಯಾವ ಬೀಜೋ ಯಾವ ಗುಬ್ಬಚ್ಚಿ ಎಲ್ಲಿ ತಂದು ಹಾಕಿದೋ ಏನು ಕಥೆಯೋ ಕಾಡು ಕಬ್ಬು ಅಂತ ಇರುತ್ತೆ ಕಾಡು ಹೂವುಗಳಿರ್ತವೆ ಇವನು ಫಸಲು ಹಾಕಿಲ್ಲ ವ್ಯವಸಾಯ ಮಾಡಿಲ್ಲ ಇವನಿಗೆ ಫಲ ಸಿಕ್ಕಿತು ಕಾಡು ಫಲ ಹಾಗೆ ಪುಣ್ಯವಿಲ್ಲದೆ ಇದ್ದವನು ಕೂಡ ವೆಂಕಟೇಶ್ವರನ ಕೃಪೆಗೆ ಪಾತ್ರವಾದರೆ ಅಕೃಷ್ಟಪಚ್ಯವಾಗಿ ಶ್ರಮ ಪಡೆದೇ ಫಲವು ಸಿಗ್ತದೆ ಎಂಬುದಾಗಿ ಅಕೃಷ್ಟಪಂಚ ಶಬ್ದವನ್ನು ಹಾಕಿದ್ದಾರೆ ಆಚಾರ್ಯರು ಇದು ಆರ್ಯಾವೃತ್ತದಲ್ಲಿ ಇದು ನಮಗೆ ತಿಳಿಸಿಕೊಟ್ಟಂಥ ಬಹಳ ದೊಡ್ಡ ಪ್ರಮೇಯ ಈ ಹೆಚ್ಚು ಕಮ್ಮಿ ಇಪ್ಪತ್ತು ಪದ್ಯಗಳನ್ನು ಪೂರ್ತಿಯೇ ಓದಿದ್ದೇನೆ ಇಷ್ಟಕ್ಕೆ ಪ್ರವಚನ ನಿಂತರೂ ದುಃಖ ಪಟ್ಕೋಬಾರದು ಐದು ದಿವಸ ಆಗಿ ಹೋಯಿತು ಆದ್ರೀಗ ನಾವು ಮೂರನೇದಕ್ಕೆ ಇನ್ನೊಂದು ಶತಕಕ್ಕೆ ದಶಕಕ್ಕೆ ಪ್ರವೇಶ ಮಾಡುತ್ತಿದ್ದೇವೆ ಈ ದಶಕ ತುಂಬ ವಿಶಿಷ್ಟವಾದದ್ದು ಇದು ಉಪಛಂದ ವೃತ್ತ ಉಪಛಂದ ಅನುಸರಿಸುವುದು ಇದರ ಅರ್ಥ ಎರಡನೇದು ಆರ್ಯಾವೃತ್ತ ಉಪಛಂದ ಅಂದರೆ ಅನುಸರಿಸುವುದು ಇದರ ಅರ್ಥ ಅದ ಆ ಛಂದಸ್ಸಲ್ಲಿ ಯಾತಕ್ಕೆ ಬರೆದ್ರು ಅಂದರೆ ಈ ಹತ್ತು ಪದ್ಯಗಳ ವೈಶಿಷ್ಟ್ಯವೇನು ಅಂದರೆ ದಯಾದೇವಿ ಎರಡು ಕಡೆ ಉಪಕಾರ ಮಾಡ್ತಾಳೆ ಈ ಕಡೆ ಭಗವಂತನಿಗೂ ಉಪಕಾರವನ್ನು ಮಾಡ್ತಾಳೆ ಈ ಕಡೆ ತನ್ನನ್ನು ಆಶ್ರಯ ಮಾಡಿರುವ ಚೇತನರಿಗೂ ಉಪಕಾರವನ್ನು ಮಾಡ್ತಾಳೆ ಆದ್ರಿಂದ ಅವಳನ್ನು ನಾವು ಉಪಚ್ಛಂದ ಮಾಡಬೇಕು ಭಗವಂತನು ಉಪಚ್ಛಂದ ಮಾಡಬೇಕು ಇಬ್ಬರೂ ಆಶ್ರಯಿಸಬೇಕು ಅಂತ ತೋರಿಸೋದಕ್ಕೋಸ್ಕರವಾಗಿ ಅದರಲ್ಲಿ ಒಂದೋ ಎರಡೋ ಪದ್ಯ ಸಾಧ್ಯ ಆದರೆ ಇನ್ನೂ ಐದು ನಿಮಿಷ ಟೈಮ್ ಇದೆ ಓದಿ ತೋರಿಸ್ತೇನೆ ತುಂಬ ಇದು ಇದು ಯಾವ ಪದ್ಯ ಓದಬೇಕು ಯಾವುದನ್ನು ಬಿಡಬೇಕು ದೇವರೇ ನನ್ನನ್ನು ಪಾರು ಮಾಡಬೇಕು ಇದನ್ನು ಒಂದು ಪುಸ್ತಕ ಆಗಿದೆ ನೋಟ್ಸು ಎಷ್ಟು ವ್ಯಾಖ್ಯಾನಗಳು ನಾಲ್ಕನೇದಕ್ಕೆ ಬರಬೇಕು ಹೇಗಾಗಿ ಕಷ್ಟಪಟ್ಟುಕೊಂಡು ಕೋರ್ಟ್ ಸೀನ್ ಒಬ್ಬ ಅಪರಾಧಿ ಮಾಡುವ ಅಪರಾಧಗಳನ್ನು ವಿಚಾರಣೆ ಮಾಡೋದಕ್ಕೆ ದೇವರು ಸಭೆ ಕರೆದಿದ್ದಾನೆ ಜೂರಿಗಳಲ್ಲೇ ಸೇರಿದ್ದಾರೆ ಪಂಡಿತರಿದ್ದಾರೆ ಭಗವಂತನ ಗುಣಗಳಿವೆ ಅಪರಾಧ್ಯ ನಮ್ಮ ಬಗ್ಗೆ ವಕಾಲ ತಗೊಂಡು ಮಾತಾಡೋರು ಯಾರು ಇಲ್ಲ ದಯಾದೇವಿ ಬರ್ತಾಳೆ ನಾನೇನು ಬಿಡಿಸ್ತೇನೆ ನೋಡು ಅಂತ ಭಗವಂತ ನಿಗ್ರಹ ಶಕ್ತಿಯಿಂದ ಬಿಡಿಸ್ತಕ್ಕಂಥದ್ದು ಐದಾರು ಪದ್ಯಗಳಿವೆ ಅದು ಮುಂದಿನ ದಶಕದಲ್ಲಿ ಅದಕ್ಕೆ ಪೂರ್ವದಲ್ಲಿ ಇದನ್ನು ಎಷ್ಟು ಹೇಳಬೇಕು ನೋಡೋಣ ಸಮಯೋಪನತೈ ತವ ಪ್ರವಾಹೈ ಅನುಕಂಪೇ ಕೃತ ಸಂಪ್ಲವಾ ಧರಿತ್ರಿ ಶರಣಾಗತ ಮಾಲಿನೀಯಂ ವೃಷಶೈಲೇಶ ಕೃಷಿ ವಲಂ ದಿನೋತಿ ಇಲ್ಲಿ ಅಲಂಕಾರ ಬದಲಿ ಮಾಡಿದರು ಭಗವಂತನನ್ನ ಒಬ್ಬ ವ್ಯವಸಾಯಗಾರ ರೈತ ಅಂತ ಕರೆದರು ಅವನೇ ಮಣ್ಣಿನ ಮಗ ಈಗ ರೈತನ ಕೆಲಸ ಏನು ಬರೀ ಹಸಿರು ಟವಲ್ ಹಾಕ್ಕೊಂಡು ಚಳವಳಿ ಮಾಡುವುದಲ್ಲ ಅದು ರಾಜಕಾರಣ ಹಸಿರು ಟವಲ್ಗೂ ಈ ಚಳವಳಿಗೂ ರೈತರಿಗೂ ನಿಜವಾಗಿ ಸಂಬಂಧವಿಲ್ಲ ಅದು ಕ್ಷುದ್ರ ರಾಜಕಾರಣ ಹಸಿರು ಬಣ್ಣ ಇದೆ ಹಾಕ್ಕೊಳಕ್ಕೆ ನಾನು ಹೆದರ್ತೀನಿ ಯಾರು ಹಿಡಿದು ಜೈಲಿಗೆ ಹಾಕ್ಬಿಟ್ಟು ಏನು ಮಾಡಲಿ ನಾನು ಪಾರ್ಟಿ ಬದಲಾಗ್ಬಿಟ್ರೆ ಇದು ಏನು ಪ್ರಮೇಯ ಹೇಳುತ್ತೆ ಅಂದ್ರೆ ಮೊದಲ ದಿವಸ ಕೇಳಿದ ಕೆಲವು ಪ್ರಶ್ನೆಗಳು ಅದಕ್ಕೆ ಒಂದು ರೀತಿ ಉತ್ತರ ನಾವೇ ಹೇಳಿದ್ವು ಇವತ್ತು ಅದೇ ಪ್ರಶ್ನೆ ಕೇಳ್ತೇನೆ ಉತ್ತರ ಹೇಳಬೇಕಾದ ದಿಕ್ಕನ್ನು ಬದಲಾಯಿಸಿ ದಯವಿಟ್ಟು ಹೇಳಿ ಸೃಷ್ಟಿ ಎನ್ನುವ ವ್ಯಾಪಾರವನ್ನು ಭಗವಂತ ಯಾತಕ್ಕೆ ಮಾಡ್ತಾನೆ ಪ್ರಯೋಜನವಿದೆಯೇ ಅಂತ ಕೇಳಿದೆ ಅವತ್ತು ನೆನಪಿದೆಯೇ ಏನು ಉತ್ತರ ಕೊಟ್ಟರೆ ಪ್ರಯೋಜನ ಇದೆಯೇ ಇಲ್ಲವೇ ನನಗೆ ಕೋಪ ಬರುತ್ತೆ ಈಗ ಪೋರ್ಷನ್ ಒಪ್ಪಿಸದೆ ಅದ್ರ ಮುಂದೆ ಪೋರ್ಷನ್ ಹೇಳೋದು ಸೃಷ್ಟಿಗೆ ಪ್ರಯೋಜನವಿದೆಯೇ ಏನು ಪ್ರಯೋಜನ ಜೀವೋದ್ಧಾರ ಪ್ರತಿಯೊಬ್ಬರೂ ಉದ್ಧಾರವನ್ನು ಮಾಡಿ ಉದ್ಧಾರ ಅಂದರೆ ಮೇಲೆ ಕೇಳುವುದು ಉದ್ಧಾರ ಅಂದ್ರೆ ಏನು ಪರಿಪೂರ್ಣತ್ವವನ್ನು ಪಡೆಯುವುದು ಅಮೃತತ್ವ ಪದವಿಯನ್ನು ಪಡೆದುಕೊಳ್ಳುವುದು ಈಗ ಒಂದು ಗಿಡದಲ್ಲಿ ಒಂದು ಮೊಗ್ಗಾಯಿತು ಹೂವಾಗುವುದು ಹೊರಟಿದೆ ಆ ಹೂವು ಹುಟ್ಟಿದ್ರಿಂದ ಏನು ಪ್ರಯೋಜನ ಅಂತ ಕೇಳಿದರೆ ಅದು ಪರಿಪೂರ್ಣವಾಗಿ ಅರಳುತ್ತೆ ಮಲ್ಲಿಗೆ ಹೂವು ಜಾಜಿ ಹೂವು ಅಥವಾ ಸಂಪಿಗೆ ಹೂವು ತನ್ನಲ್ಲಿದ್ದ ಪರಿಮಳವನ್ನು ಹೊರಗೆ ಸೂಸುತ್ತೆ ಯಾರು ಹೇಳ್ತಾರೆ ಕೇಳಿ ಕೊಡುವುದು ಅದರ ಸ್ವಭಾವ ಕೊಟ್ಟು ಬಿಡುತ್ತೆ ಅದರ ಡೇ ಮುಗಿದು ಹೋಯಿತು ಅವಕಾಶ ಮುಗಿದು ಹೋಯಿತು ಒಂದೊಂದೇ ದಳ ಉದುರಿ ಉದುರಿ ಕೆಳಗೆ ಬೀಳುತ್ತೆ ನೀವು ತಿಳ್ಕೊಂಡ್ರಿ ಹೂವು ಹಾಳಾಯಿತು ನಾವು ಹೇಳ್ತೇವೆ ಹೂವು ಅಮರವಾಯಿತು ಅಲ್ಲಿ ಹೂವು ಇದ್ದದ್ದು ಅಮರವಾಯಿತು ಕೊಡಬೇಕಾದ ಕೊಟ್ಟು ತನ್ನ ಕೆಲಸ ಮುಗೀತು ಎಲ್ಲಿ ಹೋಯಿತು ಭಗವಂತನಲ್ಲಿ ಸೇರಿಕೊಂಡಿತು ಊದಿನ ಕಡ್ಡಿ ಹಚ್ಚಿದ್ರಿ ದೇವರಿಗೆ ಅಂತ ಬಹಳ ಒಳ್ಳೆಯ ಪರಿಮಳ ಆ ಊದಿನ ಕಡ್ಡಿ ಉರಿಯುವಾಗ ಹೇಗೆ ಉರಿಯುತ್ತೆ ಅಂದರೆ ನಾನು ಹೇಗೆ ಉರಿದೆ ಎನ್ನುವ ರೆಕಾರ್ಡ್ ಕೂಡ ನಿಮಗೆ ಗೊತ್ತಿಲ್ಲದೆ ಇರುವಂತೆ ಭಗವಂತನಲ್ಲಿ ಗಾಳಿಯಲ್ಲಿ ಲೀನವಾಗ್ತದೆ ಅಮರವಾಯಿತು ದೀಪ ಉರಿಯಿತು ಬೆಳಕನ್ನು ಕೊಟ್ಟಿತು ಎಣ್ಣೆ ತೀರು ಹೊತ್ತಿಗೆ ನಾವು ಹೇಳ್ತೇವೆ ಆರಿ ಹೋಯಿತು ಇಲ್ಲ ದೀಪ ಹೋಗಿ ಭಗವಂತನಲ್ಲಿ ಜ್ಯೋತಿ ಅಂತರ್ಗತವಾಯಿತು returning to him we cannot return to him unless we become full and immortal ಜ್ಞಾಪಕ ಇಟ್ಕೊಳ್ಳಿ ಸತ್ತವ್ರನ್ನೆಲ್ಲ ದೇವ್ರ ಪಾದ ಸೇರಿದು ಅಂತ ಹೇಳ್ತೇವೆ ಅವನ ಪಾದದ ಗತಿ ಏನಾಗಬೇಕು ಒಳ್ಳೆಯವರು ಕೆಟ್ಟವರು ನಾಯಿ ನದಿ ಪಾಪಿಗಳು ಹಂದಿಗಳು ಎಲ್ಲ ಅವನ ಪಾದ ಸೇರಿಬಿಟ್ರೆ ಗೋವಿಂದನ ಪಾದಕ್ಕೆ ಗೋವಿಂದ ಇಂದು ಏನಗೆ ಗೋವಿಂದ ಒಬ್ರು ಹೇಳಿದ್ರು ನಾಳೆ ನಿನಗೆ ಗೋವಿಂದ ಅದು ಹಾಡಿನ ಅರ್ಥ ಬೇರೆ ನಾ ಲೇವಡಿ ಮಾಡೋಕೆ ಹೇಳಲಿಲ್ಲ ನಮ್ಗೆ ಗೊತ್ತಿಲ್ಲ ಹೋದವರಿಗೆಲ್ಲ ನಾವು ದೇವರನ್ನ ಪಾದ ಸೇರಿಬಿಟ್ಟು ಅಂತೇವೆ ನಮಗೆ ಅವರು ಆ ದೇವ್ರ ಪಾದಕ್ಕೆ ಹೋಗಲಿಲ್ಲ ನಮ್ಮ ಮನಸ್ಸು ನೋವಾಗುತ್ತೆ ಅಂತ ಹೇಳ್ತೇವೆ ದೇವ್ರ ಪಾದಕ್ಕೆ ಹೋದ್ರೋ ಎಲ್ಲಿ ಹೋದ್ರೋ ಪತ್ತೆ ಮಾಡೋರು ಯಾರು ಪರಿಶುದ್ಧವಾದ ಭಗವಂತನ ಪಾದಕ್ಕೆ ಹೋಗ್ಬೇಕಾದ್ರೆ ಪರಿಶುದ್ಧರಾದವರು ಮಾತ್ರ ಹೋಗ್ಬೋದು ಸಿಕ್ಕವರೆಲ್ಲ ಅಮೃತ ಚಧಾರಾಭ ಬಹುದಾ ದೋಹಮಾನಂ ಚರಣನ್ನೋ ಲೋಕೆ ಸುಧಿತಾಂ ಚರಣಂ ಪವಿತ್ರಂ ವಿತತಂ ಪುರಾಣಂ ಈ ಮಂತ್ರ ಯಜುರ್ವೇದದಲ್ಲಿದೆ ಅನೇಕರು ಅರ್ಥ ತಿಳ್ಕೊಳ್ಳೋದಿಲ್ಲ ಭಗವಂತನ ಪಾದಕ್ಕೆ ಸೇರಿದರೆ ಮತ್ತೆ ಪುನರಾವರ್ತಿ ಇಲ್ಲ ಇದು ಒಂದು ಅರ್ಥ ಅವತ್ತು ಕೇಳಿದ ಪ್ರಶ್ನೆ ಇನ್ನೊಂದು ರೀತಿ ಉತ್ತರ ಕೊಡಿ ನೋಡೋಣ ಇದರ ನಿಜವಾದ ಪ್ರಯೋಜನ ಯಾರಿಗೆ ಪ್ರಯೋಜನ ಏನು ಅಂತಾಯಿತು ಸೃಷ್ಟಿಯ ಪ್ರಯೋಜನ ಯಾರಿಗೆ ನಮಗ ನಿಮ್ಗ ದೇವ್ರಿಗ ಕನ್ಫ್ಯೂಸ್ <laughs> ಮಾಡಿಬಿಟ್ರಲ್ಲ ಸೃಷ್ಟಿ ನಡೆಯದೇ ಇದ್ರೆ ನಷ್ಟ ಯಾರಿಗೆ ಸೃಷ್ಟಿ ನಡೆದಿದ್ರಿಂದ ಲಾಭ ಯಾರಿಗೆ ಎಲ್ಲ ಅವನ ಕೇಶ ಎಪ್ಪಡಿ ಸೊಲ್ವಿಯರ್ ಅದಕ್ಕೊಂದು ಉದಾಹರಣೆ ಹೇಳ್ತೇವೆ ಒಂದು ಗದ್ದೆ ಅಥವಾ ಹೊಲವನ್ನು ಬಹಳ ಖಾಲಿ ಇಟ್ಟಿದ್ರೆ ನಷ್ಟ ಯಾರಿಗೆ ಹೊಲದ ಯಜಮಾನನಿಗೆ ಆದರೂ ಒಳ್ಳೆಯ ಫಸಲು ಬಂದರೆ ಲಾಭ ಯಾರಿಗೆ ಆದ್ದರಿಂದ ಭಗವಂತನಿಗೆ ಕ್ಷೇಮ ಕೃಷಿ ವಲಹ ಅವನೇ ಕೃಷಿ ಮಾಡುವವನು ಹ್ಯಾಗೆ ಗೊತ್ತು ಕೃಷ್ಣ ಕೃಷಿರ್ಭೂವಾಚಕ ಶಬ್ದ ನಶ್ಚ ನಿರ್ವೃತಿವಾಚಕ ಕೃಷ್ಣ ಶಬ್ದಕ್ಕೆ ಅರ್ಥವೇ ಅದು ವ್ಯವಸಾಯ ಮಾಡುವನು ಅಂತ ಕೃಷಿ ಅಂದ್ರೆ ಭೂಮಿ ನಾ ಅಂದರೆ ನೆಮ್ಮದಿ ಭೂಮಿಗೆ ನೆಮ್ಮದಿ ಕೊಡೋವನು ಬಾಳ್ಬಿಡೋದಿಲ್ಲ ಅವನು ದುರ್ಯೋಧನಾದಿಗಳಿದ್ದಾರಲ್ಲ ಇಲ್ಲ ಕಸ ಕಳೆ ಇದ್ದಾಗೆ ರೈತ ಹೊಲವನ್ನು ಉಳ್ತಾನೆ ಉಳುವಾಗಲೇ ಕಸ ಕಡ್ಡಿಗಳನ್ನು ತೆಗೆದು ಹಾಕ್ತಾನೆ ಏಡಿ ನಳ್ಳಿ ಇದ್ರೆ ಸರಿ ಆ ಕೆಲಸಕ್ಕೆ